ಒಂದಾನೊಂದು ಊರು ಊರದು ತೋಮಾರಿಗಳೂರು ಒಂದಾನೊಂದು ಊರು ಆ ಊರದು ತೋಮಾರಿಗಳೂರು ಒಂದು ತಿಂದು ತೇಗಿ ಒಂದು ತಿಂದು ತೇಗಿ ಅವರ ಹೊಟ್ಟೆಯು ಬೆಳೆಯಿತು ಧುಮ್ಮೆಂದು ಅವರ ಹೊಟ್ಟೆಯು ಬೆಳೆಯಿತು ಧುಮ್ಮೆಂದು ಒಂದು ತಿಂದು ತೇಗುತ್ತಲಿರುವುದು ಒಂದೇ ನಮ್ಮಯ ಕೆಲಸವು ಎಂದು ತಿಂದು ತೇಗುತ್ತಲಿರುವುದು ಒಂದೇ ನಮ್ಮಯ ಕೆಲಸವು ಎಂದು ತಿಳಿಯದವರು ಕೆಲಸವ ಮಾಡಲು ಹಾಳಾಯಿತೂರು ಅವರಿಂದ ಹಾಳಾಯಿತೂರು ಸೋಮಾರಿಗಳಿಗೆ ಜೈ ಕಿಸಾನ್ ಸೋಮಾರಿಗಳಿಗೆ ಜೈ ಕಿಸಾನ್ ನಮ್ಮ ಕೆಲಸವೇ ಸರಿ ಎಂದು ಬುದ್ಧಿಯ ತಿಳಿಸಿ ನಡೆಯಿರಿ ಮುಂದಕ್ಕೆ ಜೈ ಜವಾನ್ ಎನ್ನುತ್ತಾ ಸಾಗಿದ ಹೊಲಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಒಂದು ದಿನ